ಕೊಲ್ಲೂರು ಕ್ಷೇತ್ರದಲ್ಲಿ ಕೊಡಚಾದ್ರಿಗಿರಿ ಮಧ್ಯೆ ನಿಂದಿಹಳು ನಮ್ಮಮ್ಮ ಮೂಕಾಂಬಿಕೆ ಭಕ್ತ ಜನರ ಸಂಕಷ್ಟ ತಾಪಗಳ ನೀಗಿಸುತ್ತ ಮೈ ಮರೆ ಮೈ ಮಮತೆಯ ಮೈದೋರಿ ಕೈ ಪಿಡಿದು ಕಾಯುವಳು ಮಮತೆಯ ಮೈದೋರಿ ಕೈ ಬಿಡಿದೋ ಕಾಯುವಳು ಕೊಲ್ಲೂರು ಕ್ಷೇತ್ರದಲ್ಲಿ ಕೊಡಚಾದ್ರಿಗಿರಿ ಮಧ್ಯೆ ನಿಂದಿಹಳು ನಮ್ಮಮ್ಮ ಮೂಕಾಂಬಿಕೆ ಮೂಕಾಸುರನ ಕೊಂದು ಮೂಕಾಂಬಿಕೆಯನಿಸಿ ಚಂಡ ಮುಂಡರ ಸರಿದು ಚಾಮುಂಡಿಯನಿಸಿ ದುಷ್ಟ ಜನರ ತೊಕ್ಕಡಗೀಸಿ ವಿಜಯ ಮಾಲೆಯ ಧರಿಸಿ ಗಿರಿಬನದ ಸಿರಿರಾಣಿ ಮೆರೆಯುತ್ತಲಿರುವಳು ಕೊಲ್ಲೂರು ಕ್ಷೇತ್ರದಲ್ಲಿ ಕೊಡಚಾದ್ರಿಗಿರಿ ಮಧ್ಯೆ ನಿಂದಿಹಳು ನಮ್ಮಮ್ಮ ಮೂಕಾಂಬಿಕೆ ಸೌಪರ್ಣಿಕ ನದಿ ತೀರ ಕಲಕಲ ನೀನಾದದಲ್ಲೋ ಸುಮನೋಹರ ಬನದಿರಿಯ ಹಸಿರೋ ಹಾಸುಗಳಲ್ಲೋ ಹಕ್ಕಿಗಳಿಂಚರದಲ್ಲೋ ಜೋಗುಳವ ತಾಪಾಡಿ ಉಕ್ಕುತಿಯ ಪ್ರೀತಿಯಲ್ಲಿ ಲಾಲಿತೋವಳು ಕೊಲ್ಲೂರು ಕ್ಷೇತ್ರದಲ್ಲಿ ಕೊಡಸಾದ್ರಿಗಿರಿ ಮಧ್ಯೆ ನಿಂದಿಹಳು ನಮ್ಮಮ್ಮ ಮೂಕಾಂಬಿಕೆ ನೊಂದು ಅಮ್ಮ ಎನ್ನಲು ಅನ್ನ ಪೂರ್ಣೆಯಾಗುವಳು ತಾಯೇ ಎಂದವರ ಮನವ ಪುಳಕಿತಗೊಳಿಸುವಳು ತ್ರಾಹಿ ಎನ್ನುವರ ಭಾಗ್ಯ ತಾರೆಯಾಗಿ ಬರುವಳು ಶಾರದೆ ಸನ್ನೂತೆ ದೇವಿ ಒಳಿ ಕೋರುವಳು ಕೊಲ್ಲೂರು ಕ್ಷೇತ್ರದಲ್ಲಿ ಕೊಡಚಾಂದ್ರಿಗಿರಿ ಮಧ್ಯೆ ನಿಂದಿಹಳು ನಮ್ಮಮ್ಮ ಮೂಕಾಂಬಿಕೆ ನಿಂದಿಹಳು ನಮ್ಮಮ್ಮ ಮೂಕಾಂಬಿಕೆ